ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ಇನ್ನೊಂದು ರೀತಿಯಾಗಿ ಉಪಾಸನೆ ಮಾಡೋದನ್ನು ತಿಳಿಸ್ಕೊಡ್ತಾರೆ ವಿತ್ತ ದೇಹಾಗಾರ ತಾರ ಅಪತ್ಯ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧಿ ಅದಿಂದ್ರಿಯಗಳೊಳು ಜ್ಞಾನ ಕರ್ಮದಳು ತತ್ತದ ಅಪ್ಪಯನಾಗಿ ಕರೆಸುತ ಸತ್ಯ ಸಂಕಲ್ಪ ಅನುಸಾರದಿ ನಿತ್ಯ ಮಾಡಿ ಮಾಡಿ ಪನೆಂದು ಸ್ಮರಿಸುವುದು ವಿತ್ತ ಅಂದರೆ ಸಂಪತ್ತು ಧನ ಸಂಪತ್ತು ದೇಹ ಅಂದರೆ ಈ ಶರೀರ ಆಗಾರ ಅಂದರೆ ಮನೆ ಧಾರ ಅಂದರೆ ಪತ್ನಿ ಅಪತ್ಯ ಅಂದರೆ ಮಕ್ಕಳು ಮಿತ್ರಾದಿಗಳೊಳಗೆ ಗುಣ ಅಂದರೆ ತ್ರಿಗುಣಗಳು ಚಿತ್ತ ಬುದ್ಧಿಯಾದಿ ಇಂದ್ರಿಯಗಳು ಜ್ಞಾನ ಕರ್ಮದಳು ಎಲ್ಲ ಕಡೆಗೂ ಕೂಡ ಭಗವಂತ ತತ್ತದ್ರೂಪ ತದಾಕಾರ ತತ್ತ ವಾಚ್ಯನಾಗಿ ಕರೆಸುತ್ತಾ ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿ ತಾ ಮಾಡಿ ಮಾಡಿಪನೆಂದು ಸ್ಮರಿಸುವುದು ಅಂತ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದು ಜೀವರ ಯೋಗ್ಯತೆಯಂತೆ ಕರ್ಮಗಳನ್ನು ಮಾಡಿಸ್ತಾನೆ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ವಿತ್ತ ಅಂದರೆ ಸಂಪತ್ತು ಧನ ಸಂಪತ್ತು ಇದೆಲ್ಲ ಹೇಳಿದ್ವಲ್ಲ ಅದೇ ರೀತಿಯಾಗಿ ಪರಮಾತ್ಮ ತದ್ರೂಪ ತದಾಕಾರ ಶಬ್ದ ಶಬ್ದವಾಚ್ಯ ಅಂದರೆ ಭಗವಂತ ವಾಚ್ಯನಾಗಿರ್ತಕ್ಕಂಥವನು ಈ ಎಲ್ಲ ವಿತ್ತ ದೇಹ ಆಕಾರ ಧಾರ ಅಪತ್ಯ ಇದೆಲ್ಲವನ್ನು ಕೂಡ ಭಗವತ್ಪರವಾಗಿ ಅರ್ಥ ಮಾಡಬೇಕು ಭಗವಂತನಲ್ಲಿ ಸರ್ವ ಸಮನ್ವಯ ಮಾಡಬೇಕು ಅಂತಂದರೆ ವಿತ್ತ ಅಂದರೆ ಜ್ಞಾನಿಗಳಿಗೆ ಮಾತ್ರ ವೇದ್ಯನಾಗ್ತಕ್ಕಂಥವನು ಭಗವಂತ ಅದರಿಂದ ಅವನನ್ನು ವಿತ್ತ ಅಂತ ಕರೆಯೋದು ವಿತ್ತ ಅನ್ನೋದು ಧನ ಸಂಪತ್ತು ಅನ್ನೋದು ಅರ್ಥ ಭಗವಂತನ ಪರವಾಗಿ ಅರ್ಥ ಮಾಡಿದಾಗ ಜ್ಞಾನಿಗಳಿಂದ ತಿಳಿಯಲ್ಪಡ್ತಕ್ಕಂಥವನು ಭಗವಂತ ದೇಹ ಅಂದರೆ ಸದ್ಗುಣಗಳಿಂದ ಪೂರ್ಣ ವೃದ್ಧಿ ಹೊಂದಿರುವಂಥವನು ಭಗವಂತ ಆಗ ಆಗಾರ ಅಂದರೆ ಮನೆ ಅಂತ ಅರ್ಥ ಮನೆ ತನ್ನೊಳಗೆ ಮನೆಯೊಳಗಿರ್ತಕ್ಕಂಥ ಎಲ್ಲರನ್ನು ಕೂಡ ಜೋಪಾನವಾಗಿ ಭದ್ರವಾಗಿ ಹೇಗೆ ಇಟ್ಕೋತಾ ಇದೆಯೋ ಜಡಭೂತವಾಗಿರ್ತಕ್ಕಂಥ ಮನೆ ಅದೇ ರೀತಿಯಾಗಿ ಭಗವಂತನಿಗೆ ಮನೆ ಅಂದರೆ ಇಡೀ ಜಗತ್ತನ್ನು ತನ್ನ ಉದರದೊಳಗೆ ಜತನದಿಂದ ಇಟ್ಟು ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಅದಕ್ಕೆ ಆಗಾರ ಅಥವಾ ಮನೆ ಅನ್ನೋ ಶಬ್ದವನ್ನು ಅವನಿಗೆ ಅನ್ವಯ ಮಾಡಲಿಕ್ಕೆ ಬರ್ತಾ ಇದೆ ದಾರ ಅಂದರೆ ಪಾಪನಾಶಕ ಭಗವಂತ ಅದರಿಂದ ದಾರ ಅಂತ ಅವನಿಗೆ ಹೆಸರು ಅಪತ್ಯ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥವನು ಪತನ ಇಲ್ಲದೆ ಅಂದರೆ ನಾಶ ಇಲ್ಲದೆ ಇರ್ತಕ್ಕಂಥವನು ಭಗವಂತ ಮಿತ್ರ ಅಂದರೆ ಭಕ್ತರ ಆಪತ್ತುಗಳನ್ನು ತಿಳಿದು ತಾನೇ ಅದನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡೋದರಿಂದ ಮಿತ್ರ ಅನ್ನೋ ಶಬ್ದ ಭಗವಂತನಿಗೆ ಹೀಗೆ ಆಯಾ ನಾಮದಿಂದ ಕರೆಸ್ಕೊತಾ ಭಗವಂತ ಅಂತರ್ಯಾಮಿಯಾಗಿ ಅದೇ ರೂಪದಿಂದ ಇರ್ತಾನೆ ಸತ್ಯ ಸಂಕಲ್ಪ ಅನುಸಾರ ಎಲ್ಲವನ್ನು ಮಾಡಿ ಮಾಡಿಸ್ತಾನೆ ತನ್ನಿಚ್ಛೆಯಂತೆ ಭಗವಂತ ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ಈ ರೀತಿಯಾಗಿ ಸ್ಮರಣೆ ಮಾಡಬೇಕು ಇದೊಂದು ರೀತಿಯಾಗಿರ್ತಕ್ಕಂಥ ಅದ್ವೈತ ಉಪಾಸನೆ ಭಕ್ತರೆಲ್ಲರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅದ್ವೈತ ಉಪಾಸನೆಯನ್ನು ಮಾಡಬೇಕು ಬೇರೆ ಮತೀಯರು ಅದ್ವೈತದ ಉಪಾಸನೆಯನ್ನು ತಿಳಿಸ್ತಾರಲ್ಲ ಆ ರೀತಿಯಾಗಿ ಅಲ್ಲ ಭಾಗವತ ಸಪ್ತಮ ಸ್ಕಂದದಲ್ಲಿ ನಾರದರು ಧರ್ಮರಾಜನಿಗೆ ಹೇಳ್ತಕ್ಕಂಥದ್ದು ಆತ್ಮ ಜಾಯ ಸುತಾದೀನಾನ್ ಅನ್ಯೇಷಾಂ ಸರ್ವದೇಹಿನಾಂ ಯತ್ ಸ್ವಾರ್ಥ ಕಾಮಯೋರೈಕ್ಯಂ ದ್ರವ್ಯಾದ್ವೈತಂ ತದುಚ್ಛತೆ ಅಂತ ಜೀವನಾಗಿರ್ತಕ್ಕಂಥವನು ತನ್ನ ಮಡದಿ ಮಕ್ಕಳು ಮತ್ತು ಬೇರೆ ಎಲ್ಲ ಚೇತನರು ಜಗತ್ತಿನಲ್ಲಿರ್ತಕ್ಕಂಥದ್ದು ಆಮೇಲೆ ತಾನು ಸಂಪಾದಿಸಿದ ಸಂಪತ್ತು ಅಥವಾ ಭೋಗ ಮಾಡ್ತಕ್ಕಂಥ ಸಂಪತ್ತು ಭೋಗ ಪದಾರ್ಥ ಎಲ್ಲ ಕಡೆ ಇರ್ತಕ್ಕಂಥ ರೂಪಗಳಿಗೆ ಐಕ್ಯ ಅಂದರೆ ಅವನೊಬ್ಬನೇ ಅನ್ನೋದನ್ನು ಚಿಂತನೆ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಇದಕ್ಕೆ ದ್ರವ್ಯ ಅದ್ವೈತ ಅಂತ ಆ ಎಲ್ಲ ದ್ರವ್ಯಗಳಲ್ಲೂ ಇರ್ತಕ್ಕಂಥ ಪರಮಾತ್ಮನಲ್ಲಿ ಅಭೇದ ಚಿಂತನೆ ಅದಕ್ಕೆ ದ್ರವ್ಯ ಅದ್ವೈತ ದ್ರವ್ಯಾದ್ವೈತ ಅಂತ ಈ ರೀತಿಯಾಗಿ ಭಗವಂತನೇ ಎಲ್ಲ ದ್ರವ್ಯಗಳನ್ನು ಕೂಡ ನಮ್ಮ ಸಾಧನೆಗಾಗಿ ಒದಗಿಸ್ಕೊಟ್ಟಿರ್ತಕ್ಕಂಥವನು ಆದ್ದರಿಂದ ಅದನ್ನು ಆ ರೀತಿಯಾಗಿ ಚಿಂತನೆಯನ್ನು ಮಾಡಿ ಭಗವಂತನಲ್ಲೇ ಸರ್ವ ಸಮರ್ಪಣೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಗುಣ ಚಿತ್ತ ಬುದ್ಧಿ ಆದಿ ಇಂದ್ರಿಯಗಳು ಅಂತ ಗುಣ ಅಂದರೆ ತ್ರಿಗುಣಗಳು ಈ ಜಗತ್ತಿನ ಅಥವಾ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣ ಆಗಿರ್ತಕ್ಕಂಥ ಸತ್ವ ರಜ ತಮ ಏನು ಗುಣಗಳಿದೆ ಆ ಗುಣಗಳ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅವುಗಳ ಕಾರ್ಯ ಆಗಿರ್ತಕ್ಕಂಥ ಚಿತ್ತ ಬುದ್ಧಿಯಾದಿ ಇಂದ್ರಿಯಗಳು ಅಂದರೆ ಮನಸ್ಸಿನ ಐದು ವೃತ್ತಿಗಳು ಚಿತ್ತ ಚೇತನ ಅಹಂಕಾರ ಬುದ್ಧಿ ಮತ್ತು ಮನಸ್ಸು ಅಂತ ಅದೇ ರೀತಿಯಾಗಿ ಆ ಎಲ್ಲ ಮನೋವೃತ್ತಿಗಳಲ್ಲೂ ಭಗವಂತನೇ ಇರ್ತಾನೆ ಚಕ್ಷುರಾದಿ ಇಂದ್ರಿಯಗಳಲ್ಲಿ ಅಂದರೆ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಪರ ಪಂಚ ಕರ್ಮೇಂದ್ರಿಯಗಳಲ್ಲೂ ಕೂಡ ಭಗವಂತ ಅದೇ ಅದೇ ಹೆಸರಿನಿಂದ ಇತ್ತು ಆಯಾ ಜೀವರ ಯೋಗ್ಯತೆಯಂತೆ ಕಾರ್ಯವನ್ನು ಮಾಡಿಸ್ತಾನೆ ಕಾರ್ಯೇಣ ಕಾರಣಂ ಅವಗತಂ ಭವತಿ ಅಂತ ಶಾಸ್ತ್ರ ಮಣ್ಣಿನಿಂದ ಮಡಕೆ ಆಗಿದೆ ನೂಲಿನಿಂದ ಬಟ್ಟೆ ಆಗಿದೆ ಅಂತ ಮಣ್ಣಿನಿಂದ ಮಡಕೆ ಆಗಿದೆ ಅಂದರೆ ಮಣ್ಣು ಕಾರಣ ಮಡಕೆ ಅನ್ನೋದು ಕಾರ್ಯ ಅದೇ ರೀತಿಯಾಗಿ ನೂಲಿನಿಂದ ಬಟ್ಟೆ ನೂಲು ಕಾರಣ ಬಟ್ಟೆ ಅನ್ನೋದು ಕಾರ್ಯ ಹೀಗೆ ಭಗವಂತನೇ ಕಾರ್ಯಕಾರಣ ಅಂತ ಕರೆಸ್ಕೊಂಡು ಸತ್ಯ ಸಂಕಲ್ಪಾನುಸಾರ ಇರ್ತಾನೆ ಕಾರ್ಯಕಾರಣ ವಸ್ತು ಐಕ್ಯದರ್ಶನಂ ಪಟತಂತುವತ್ ವಿಕಲ್ಪಸ್ಯ ಭಾವಾದ್ವೈಪ ಭಾವಾದ್ವೈತಂ ತದುಚ್ಯತೆ ಹೀಗೆ ಪರಮಾತ್ಮ ಗುಣ ಚಿತ್ತ ಬುದ್ಧಿ ಚೇತನ ಅಹಂಕಾರ ಮನಸ್ಸು ಹೀಗೆಲ್ಲ ಕಡೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಹೀಗೆ ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ತನ್ನ ವಿಭೂತಿ ರೂಪವನ್ನು ಭಗವಂತ ಇಟ್ಟಿರ್ತಾನೆ ಇದ್ದು ಆಯಾ ಇಂದ್ರಿಯಗಳ ಕಾರ್ಯವನ್ನು ಮಾಡಿಸ್ತಕ್ಕಂಥವನು ಸತ್ಯ ಸಂಕಲ್ಪನಾಗಿರ್ತಕ್ಕಂಥವನು ಭಗವಂತ ಇದನ್ನು ಭಾವಾದ್ವೈತ ಅಂತ ಬಟ್ಟೆ ಕಾರ್ಯ ಅಂತ ಹೇಳಿದ್ವಿ ನೂಲು ಕಾರಣ ಅಂತ ಹೇಳಿದ್ವಿ ಬಟ್ಟೆ ಮತ್ತು ನೂಲು ಉದಾಹರಣೆ ಇವೆರಡರಲ್ಲೂ ಕೂಡ ಭಗವಂತನ ರೂಪಗಳು ಇರಲೇಬೇಕು ಆ ರೂಪಗಳು ಪರಸ್ಪರ ಒಂದಾಗಿ ಇದ್ದರೆ ಮಾತ್ರ ಆ ಬಟ್ಟೆ ಆದ್ದರಿಂದ ಅದರಿಂದ ಬಟ್ಟೆಯಿಂದ ಮಾನವ ಸಂರಕ್ಷಣೆಯೂ ಆಗ್ತಾ ಇದೆ ಚಳಿ ಬಿಸಿಲು ಮಳೆಗಾಳಿಗಳ ತಾಪ ಆಗದೇ ಇದ್ದಂಗೆ ಜೀವನಿಗೆ ರಕ್ಷಣೆಯನ್ನು ಮಾಡ್ತಾ ಇದೆ ಆದ್ದರಿಂದ ಬಿಸಿಲು ಚಳಿ ಮಳೆಗಾಳಿಯಿಂದ ಅರೆಗಳಿಗೆ ಬಿಡದಲೆ ಕಾವನೆಂದರಿದು ಇಳೆಯೋಳು ಅರ್ಚಿಸು ಅರ್ಚಿಸುತ್ತಿರು ಸದಾ ಸರ್ವಾಂತರಾತ್ಮಕನ ಅಂತ ಚಳಿಯಿಂದ ಮಳೆಯಿಂದ ಗಾಳಿಯಿಂದ ನಮಗೆ ರಕ್ಷಣೆ ಬೇಕು ಅಂತ ಆದರೆ ಆಯಾ ಹವಾಮಾನಕ್ಕೆ ತಕ್ಕಂತೆ ಬಟ್ಟೆಯನ್ನು ಧಾರಣೆ ಮಾಡ್ತೀವಿ ಆ ಬಟ್ಟೆಗೆ ನಮಗೆ ಚಳಿಯಾದಾಗ ಬೆಚ್ಚಿಗಿಡುವಂಥದ್ದಾಗಲಿ ಅಥವಾ ನಮಗೆ ಶೆಕೆ ಆದಾಗ ತಂಪಾಗಿ ಇಡುವಂತಹ ಗುಣಧರ್ಮವನ್ನು ನಿಯಮನ ಮಾಡಲಿಕ್ಕೆ ಭಗವಂತ ಅಲ್ಲಿರ್ತಾನೆ ಹೀಗೆ ಭಗವಂತನೇ ನಮ್ಮೊಳಗಿರ್ತಕ್ಕಂಥ ಬಿಂಬರೂಪಿನೇ ಅಲ್ಲೂ ಇರ್ತಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡೋದು ಆ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿದ್ದು ಆ ನೂಲಿನಲ್ಲಿ ಬಟ್ಟೆಯಾಗಿ ಪರಿಮಾಣ ಪರಿಣಾಮ ಹೊಂದಲಿಕ್ಕೆ ಏನು ಬೇಕೋ ಆ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಲಿಕ್ಕಾಗಿ ಇರ್ತಾನೆ ಆ ಬಟ್ಟೆಯಲ್ಲಿ ಮೈ ಮುಚ್ಚುವ ಶಕ್ತಿ ಅಥವಾ ಚಳಿ ಬಿಸಿಲು ಮಳೆಗಾಳಿಯಿಂದ ರಕ್ಷಣೆ ಮಾಡುವಂತಹ ಸಾಮರ್ಥ್ಯದ ಅಭಿವ್ಯಕ್ತಿಗಾಗಿ ಭಗವಂತ ಅಲ್ಲಿ ಇರ್ತಾನೆ ಹೀಗಿದ್ದು ಭಗವಂತ ಭಾವಾದ್ವೈತ ಅಂತ ಈ ರೀತಿಯಾಗಿ ಜೀವನ ರಕ್ಷಣೆ ಮಾಡ್ತಾರೆ ಅದನ್ನು ಭಾವಾದ್ವೈತ ಅದೇ ರೀತಿಯಾಗಿ ಜ್ಞಾನ ಕರ್ಮದವಳು ಎಲ್ಲರ ಜ್ಞಾನ ಎಲ್ಲರ ಕರ್ಮಗಳಲ್ಲೂ ಕೂಡ ಭಗವಂತನೇ ಇರ್ತಾನೆ ಆ ಜ್ಞಾನ ಕರ್ಮ ಇದೆಲ್ಲ ಉತ್ಪತ್ತಿ ಸ್ಥಿತಿ ಲಯ ಎಲ್ಲದಕ್ಕೂ ಕೂಡ ನಿಯಮನ ಮಾಡ್ತಕ್ಕಂಥವನು ಭಗವಂತನೇ ಮಾಡಿ ಮಾಡಿಸ್ತಾನೆ ಇದು ಒಂದು ರೀತಿಯಾಗಿ ಅದ್ವೈತದ ಉಪಾಸನೆ ಅಂತ ನಾರದರು ಧರ್ಮರಾಜನ ಕುರಿತು ಹೇಳ್ತಾರೆ ಕಾಯ ವಾಕ್ ಮನಸ್ಸು ಅಂತ ತ್ರಿಕರಣಗಳನ್ನು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನೇ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಮಾಡಿ ಮಾಡಿಸ್ತಾನೆ ಅಂತ ಇದನ್ನು ಅವನಿಗೆ ಸಮರ್ಪಣೆ ಮಾಡೋದೇ ಕ್ರಿಯಾ ಅದ್ವೈತ ಅಂತೇಳಿ ಬೇರೆ ಬೇರೆ ಕ್ರಿಯೆಗಳು ಕಾಯ ಅಂದರೆ ಶರೀರದಿಂದ ಆಗ್ತಕ್ಕಂಥ ಕಾರ್ಯಗಳು ವಾಕ್ ಅಂದರೆ ವಾಗ್ರೂಪವಾಗಿ ನಡೀತಕ್ಕಂಥ ಎಲ್ಲ ಕಾರ್ಯಗಳು ಮನಸ್ಸಿನಿಂದ ನಡೀತಕ್ಕಂಥ ಕಾರ್ಯಗಳು ಅಲ್ಲಿ ಅಂತರ್ಯಾಮಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಿ ಆ ತ್ರಿಕರಣಗಳಿಂದ ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅದನ್ನು ಕ್ರಿಯಾದ್ವೈತ ಅಂತ ಹೀಗೆ ಪರಮಾತ್ಮನೇ ಆ ಜ್ಞಾನ ಕರ್ಮ ಎಲ್ಲದರೊಳಗೂ ಭಗವಂತನೇ ಇರ್ತಾನೆ ಜ್ಞಾನ ಕರ್ಮ ಅಂದರೆ ಜ್ಞಾನನೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕರ್ಮ ಅಂದರೆ ಮಾನಸ ಕರ್ಮ ಅಂಥೇಳಿ ಹೀಗೆ ಪರಮಾತ್ಮನೇ ನಮ್ಮ ಜ್ಞಾನ ಕರ್ಮಗಳಲ್ಲಿ ನಿಯಾಮಕನಾಗಿರ್ತಾನೆ ಆಯಾ ಜೀವರ ಅಂತ ಜ್ಞಾನ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಅದನ್ನು ಸಮರ್ಪಣೆ ಮಾಡೋದೇ ಅದು ಅದ್ವೈತ ಅಂತ ಅಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು ಅಂತ ನಿತ್ಯದಲ್ಲಿ ತಾನ ಮಾಡಿ ಮಾಡಿ ಮಾಡಿಪನೆಂದು ಸ್ಮರಿಸುವುದು ಅಂತ ನಿತ್ಯದಲ್ಲೂ ಭಗವಂತ ಆಯಾ ಜೀವರ ಯೋಗ್ಯತೆಗೆ ಅನುಗುಣವಾಗಿ ತನ್ನ ಸತ್ಯ ಸಂಕಲ್ಪಕ್ಕೆ ಅನುಸಾರವಾಗಿ ಈ ರೀತಿಯಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಜೀವರಿಂದ ಮಾಡಿಸ್ತಾನೆ ಜೀವರಿಗೆ ಯಾಕೆ ಈ ರೀತಿಯಾಗಿ ಭಗವಂತ ಕರ್ಮಗಳನ್ನು ಮಾಡಿಸ್ಬೇಕು ಅಂದರೆ ಅವ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು ಪ್ರದಾನ ಮಾಡಲಿಕ್ಕೆ ಅಂತ ಸಾತ್ವಿಕರಿಗೆ ಮೋಕ್ಷವನ್ನು ರಾಜಸರಿಗೆ ನಿತ್ಯ ಸಂಸಾರವನ್ನು ತಾಮಸರಿಗೆ ನರಕ ಅಂಧಂತಮಸನ್ನು ಅವರವರಿಗೆ ಅವರವರ ಗತಿಯನ್ನು ಅಂತ ಅಂಥೇಳಿ ಪರಮಾತ್ಮನ ಸೃಷ್ಟಿಯ ಉದ್ದೇಶ ಆ ಸು ಈ ಕ ಗತಿಯನ್ನು ಹೊಂದಿಸ್ಬೇಕು ಅಂತಾದರೆ ಆ ಗತಿಗೆ ತಕ್ಕಂಥ ಸಾಧನೆಯನ್ನು ತ್ರಿವಿಧ ಜೀವರಿಂದ ಮಾಡಿಸ್ಬೇಕು ಅದನ್ನು ಭಗವಂತನೇ ಮಾಡಿಸ್ಬೇಕು ಭಗವಂತ ಯಾರಿಂದ ಮಾಡಿಸ್ತಾನೆ ಅಂದರೆ ಆ ತತ್ವಾಭಿಮಾನಿ ದೇವತೆಗಳ ಮೂಲಕ ತತ್ವಾಭಿಮಾನಿ ದೈತ್ಯರ ಮೂಲಕ ಆ ಜೀವನ ಸ್ವರೂಪಯೋಗ್ಯತೆಯಂತೆ ಮಾಡಿಸ್ತಾನೆ ಪರಮಾತ್ಮ ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ್ತ ದುಷ್ಟರಿಗೆ ದುರ್ಬುದ್ಧಿ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಕರ್ಮ ಸುವಿಷ್ಟರು ಅಂದರೆ ಅವರು ನಿಷ್ಕಾಮ ಕರ್ಮವನ್ನೇ ಸದಾ ಕಾಲದಲ್ಲಿ ಮಾಡ್ತಕ್ಕಂಥವ್ರು ಯಾವಾಗಲೂ ಸಕಾಮ ಕರ್ಮದ ಅಪೇಕ್ಷೆ ಇಲ್ಲದೆ ಇರತಕ್ಕಂಥವರು ಅವರು ಸುಜೀವರು ಅಂದರೆ ಸಜ್ಜನರು ಅಂಥೇಳಿ ಕರ್ಮ ವಿಶಿಷ್ಟರು ಅಂತ ಅವ್ರನ್ನ ಕರಿತಕ್ಕಂಥದ್ದು ಅವರಿಗೆ ಸುಜ್ಞಾನ ಧರ್ಮ ಇದನ್ನೇ ಪ್ರೇರಣೆ ಮಾಡ್ತಾನೆ ದುಷ್ಟರಿಗೆ ದುರ್ಬುದ್ಧಿಯನ್ನೇ ಪ್ರೇರಣೆ ಮಾಡ್ತಾನೆ ಪರಮಾತ್ಮ ಅವರವರ ಯೋಗ್ಯತೆ ಅಂತ ಕರ್ಮ ವಿಶಿಷ್ಟರು ಅಂದರೆ ವಿಹಿತ ಕರ್ಮಗಳನ್ನೇ ಮಾಡ್ತಾರೆ ಫಲಾಪೇಕ್ಷ ರಹಿತರಾಗಿ ಮಾಡ್ತಾರೆ ಕೃಷ್ಣಾರ್ಪಣ ಬುದ್ಧಿಯಿಂದ ಆಚರಣೆ ಮಾಡ್ತಕ್ಕಂಥವ್ರು ವಿಶಿಷ್ಟ ರೀತಿಯಲ್ಲಿ ಮಾಡ್ತಾರಲ್ಲ ಅದಕ್ಕೆ ಅವರಿಗೆ ಕರ್ಮ ವಿಶಿಷ್ಟರು ಅಂತ ಈ ರೀತಿಯಾಗಿ ಹೀಗೆ ಭಗವಂತ ಅವರವರ ಯೋಗ್ಯತೆ ಅಂತಲೇ ಮಾಡ್ತಾನೆ ಹೊರತು ಅದರಲ್ಲಿ ಕಿಂಚಿತ್ತು ವ್ಯತ್ಯಾಸವನ್ನು ಮಾಡೋದಿಲ್ಲ ಭಗವಂತನ ಸೃಷ್ಟಿಯ ಉದ್ದೇಶನೇ ಅದು ಅವರವರ ಗತಿಗೆ ಅವ್ರನ್ನ ಹೊಂದಿಸ್ಬೇಕು ಅಂತಾದರೆ ಸುಮ್ಮನೆ ಸೃಷ್ಟಿ ಮಾಡಿದ ತಕ್ಷಣ ನಿಮಗೆ ಮೋಕ್ಷ ನಿಮಗೆ ನಿತ್ಯ ಸಂಸಾರ ನಿಮಗೆ ಅನ್ನ ತಮಸ್ಸು ಅಂತಲ್ಲ ಅದಕ್ಕೆ ಆಯಾ ಗತಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸಿಯೇ ಫಲವನ್ನು ಕೊಡ್ತಕ್ಕಂಥದ್ದು ಕರ್ಮ ಇಲ್ಲದೆ ಫಲ ಅನ್ನೋದು ಇಲ್ಲ ಅಂಥೇಳಿ ಆ ಕರ್ಮವನ್ನು ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾನೆ ತಾನೇ ಆ ತತ್ವಾಭಿಮಾನಿ ದೇವತೆಗಳನ್ನು ಶರೀರದಲ್ಲಿ ಪ್ರವೇಶ ಮಾಡಿಸಿ ಆ ತತ್ವಾಭಿಮಾನಿ ದೇವತೆಗಳಿಗೂ ಜೀವರಿಗೂ ನಿಯಮನ ಮಾಡ್ತಕ್ಕಂಥವನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅಥವಾ ತತ್ವಾಭಿಮಾನಿ ಅಸುರರು ಶರೀರದಲ್ಲಿ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಹೇಗಿರ್ತಾರೋ ಅದದೇ ಹೆಸರಿನಿಂದ ತತ್ವಾಭಿಮಾನಿ ದೈತ್ಯರು ಇರ್ತಾರೆ ಆ ದೈತ್ಯರು ಕೂಡ ಅಸ್ವತಂತ್ರರು ಅಸಾಮರ್ಥ್ಯದಿಂದ ಇರ್ತಕ್ಕಂಥವರು ಅವರಲ್ಲೂ ಕೂಡ ಈ ತತ್ವಾಭಿಮಾನಿ ದೇವತೆಗಳೇ ಭಗವಂತನ ಆಜ್ಞೆಯಂತೆ ಜೀವನ ಜೀವನ ಸ್ವರೂಪ ಯೋಗ್ಯತೆಯಂತೆ ಪ್ರೇರಣೆ ಮಾಡ್ತಕ್ಕಂಥವರು ಹಾಗಾದರೆ ಆ ತತ್ವಾಭಿಮಾನಿ ಅಸುರರಿಂದ ದುಷ್ಟಕರ್ಮಗಳು ನಡೀತಾ ಇದೆ ಅದಕ್ಕೆ ಪ್ರೇರಕರು ದೇವತೆಗಳೇ ಅಂತ ಆದಮೇಲೆ ಅವರಿಗೂ ಪಾಪಕ್ಕೆ ಪ್ರೇರಣೆ ಮಾಡಿದ್ದರಿಂದ ಪಾಪ ಬಂತ ಅಂತ ಕೇಳಿದ್ರೆ ಇಲ್ಲ ಯಾಕೆಂದರೆ ಭಗವಂತನ ಆಜ್ಞೆಯಂತೆ ಮಾಡ್ತಾರೆ ಭಗವಂತನ ಅಧೀನದಲ್ಲಿ ಮಾಡ್ತಾರೆ ಅದನ್ನೇ ಸೇವಾರೂಪವಾಗಿ ಅರ್ಪಣೆಯನ್ನು ಮಾಡ್ತಾರೆ ಆದ್ದರಿಂದ ಪಾಪದ ಘಟನೆ ಪ್ರಸಕ್ತಿಯೇ ಇಲ್ಲ ಪ್ರೇರಕ ಅಪಿ ದೇವಾನಂ ನ ದೇವ ಮಾಫ್ನುಯು ಅಂತ ಶಾಸ್ತ್ರ ಹೇಳ್ತಾ ಇದೆ ಭಗವಂತನ ಅಧೀನದಲ್ಲಿ ಪ್ರೇರಣೆ ಪರಮಾತ್ಮನ ಆಜ್ಞೆಯಂತೆ ಪ್ರೇರಣೆ ಆಗಿದ್ದರಿಂದ ಅವರಿಗೆ ದುಷ್ಟಕರ್ಮಕ್ಕೆ ಪ್ರೇರಣೆ ಮಾಡಿದರೂ ಪಾಪದ ಲೇಪ ಅನ್ನೋದು ಸರ್ವತಾ ಇಲ್ಲ ಅಂತ ಇದು ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆ ಅಥವಾ ಸತ್ಯ ಸಂಕಲ್ಪ ಅವನ ಸಂಕಲ್ಪದಂತೆ ನಡೆಯುವಂಥದ್ದು ಆದ್ದರಿಂದ ಪರಮಾತ್ಮ ಆ ತತ್ವಾಭಿಮಾನಿ ದೇವತೆಗಳ ಒಳಗೆ ತಾನು ಪ್ರವೇಶ ಮಾಡಿ ತಾನೂ ಕರ್ಮವನ್ನು ಮಾಡ್ತಾನೆ ಅವರಿಂದನೂ ಮಾಡಿಸ್ತಾನೆ ಬಿಂಬಕ್ರಿಯೆಯಂತೆ ಪ್ರತಿಬಿಂಬಕ್ರಿಯೆ ಆಗಬೇಕು ಇದು ಅವನ ಸತ್ಯ ಸಂಕಲ್ಪ ಅಂತ ಪುರಾಣ ಹೇಳ್ತಾರೆ ವಿಷ್ಣುರ್ವಾಯುಂ ಪುರಸ್ಕೃತ್ಯ ಶ್ವೇತೇಶು ಸಂಚರನ್ ಕರೋತಿ ಕಾರಯತ್ಯದ್ಯ ಮತಂದ್ರಿತ ಜೀವರಿಂದ ಮೋಕ್ಷ ಸಾಧನೆಯನ್ನು ಮಾಡಿಸಲೇಬೇಕು ತಾನೂ ಮಾಡಬೇಕು ಅದಕ್ಕೆ ತಾನೇನು ಹೇಗಿರ್ತಾನೆ ಅಂದರೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಅಲ್ಲಿ ಅವರವರ ಯೋಗ್ಯತಾನುಸಾರ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ತದ್ರೂಪ ತದಾಕಾರ ತತ್ತ ಶಬ್ದ ವಾಚನಾಗಿ ಭಗವಂತ ಅವರೊಳಗೆ ಇರ್ತಾನೆ ಇದು ಯಾವತ್ತೂ ಕೂಡ ಬದಲಾಗೋದಿಲ್ಲ ಇದು ನಿರಂತರವಾಗಿ ಏಕರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಅದರಿಂದ ಸತ್ಯ ಸಂಕಲ್ಪ ಇದು ಹೇಗೆ ಸಾಧ್ಯ ಅಂದರೆ ಅವನು ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥವನು ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಅಸ್ವತಂತ್ರನೇ ಆಗಿರ್ತಕ್ಕಂಥದ್ದು ಅವನೊಬ್ಬನೇ ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಹೀಗೆ ನಿತ್ಯದಲ್ಲೂ ತಾ ಮಾಡಿ ಮಾಡಿಪನೆಂದು ಸ್ಮರಿಸುವುದು ಅವನೇ ನಿಯಮನ ಮಾಡ್ತಕ್ಕಂಥವನು ಸರ್ವ ಪ್ರೇರಕ ಸರ್ವ ನಿಯಾಮಕ ಸರ್ವಜ್ಞ ಸರ್ವತ್ರ ವ್ಯಾಪ್ತ ಇತ್ಯಾದಿ ಎಲ್ಲ ಗುಣಚಿಂತನೆಯನ್ನು ನಿತ್ಯದಲ್ಲೂ ಭಗವಂತನೇ ಎಲ್ಲವನ್ನು ಮಾಡಿ ಮಾಡಿಸ್ತಾನೆ ಅಂತ ಈ ರೀತಿಯಾಗಿ ಸ್ಮರಣೆ ಮಾಡಬೇಕು ಯಾಕೆ ಈ ರೀತಿಯಾಗಿ ಸ್ತುತಿಯ ಅಪೇಕ್ಷೆ ಪರಮಾತ್ಮನಿಗಿದೆಯಾ ಅಂತಾದರೆ ಅದು ತನಗಾಗಿ ಸರ್ವತ ಅಲ್ಲ ನಮಗಾಗಿ ಸ್ತುತಿಸದೇ ಇದ್ದರೆ ನಾವು ಕೃತಜ್ಞರು ಅಂತ ಕರೆಸ್ಕೋತೀವಿ ಯಾಕೆಂದರೆ ಅತ್ಯಂತ ದುರ್ಲಭವಾದ ನಶ್ವರವಾದ ಇಂಥ ಮನುಷ್ಯ ಜನ್ಮವನ್ನು ಕೊಟ್ಟು ತಾನು ಅನಂತ ರೂಪಗಳಿಂದ ನಮ್ಮ ಶರೀರದಲ್ಲಿದ್ದು ಆ ತತ್ವಾಭಿಮಾನಿ ದೇವತೆಗಳನ್ನಿಟ್ಟು ಶಾಸ್ತ್ರವನ್ನು ರಚನೆ ಮಾಡಿ ಶ್ರುತಿರೇಶ ಪ್ರವರ್ತತೆ ಅಂತ ಅದುಃಖಮಿತರಂ ಸರ್ವಂ ಏವತ್ತು ದುಃಖಿನಃ ತೇಷಾಂ ದುಃಖ ಶ್ರುತಿ ಶ್ರುತಿರೇಶ ಪ್ರವರ್ತತೆ ಅಂತ ಜೀವದಲ್ಲಿರ್ತಕ್ಕಂಥ ಮೂರು ವಸ್ತುಗಳಲ್ಲಿ ಪರಮಾತ್ಮನಿಗೆ ದುಃಖದ ಪ್ರಶ್ನೆನೇ ಇಲ್ಲ ಜಡಕ್ಕೆ ದುಃಖದ ಅನುಭವನೇ ಇಲ್ಲ ಆ ಜೀವರ ದುಃಖ ಪರಿಹಾರಕ್ಕಾಗಿಯೇ ಶ್ರುತಿರೇಷ ಪ್ರವರ್ತತೆ ಶ್ರುತಿ ಅಂದರೆ ವೇದಗಳು ಉಪಲಕ್ಷಣೆಯ ಸ್ಮೃತಿ ಅಂದರೆ ಪುರಾಣಗಳನ್ನೆಲ್ಲ ರಚನೆ ಮಾಡಿ ಶಾಸ್ತ್ರ ಯೋನಿತ್ವ ಶಾಸ್ತ್ರದಿಂದಲೇ ಜ್ಞಾನವನ್ನು ಪಡ್ಕೋಬೇಕು ಅಂತ ನಿಬಂಧನೆಯನ್ನು ಮಾಡಿ ತಾನೇ ಜ್ಞಾನ ಕರ್ಮಗಳು ಇದ್ದು ಜ್ಞಾನ ಸಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯಿಂದ ಮೋಕ್ಷ ಅಂತ ತಿಳಿಸಿ ಇಷ್ಟೆಲ್ಲ ಮಾಡಿಸಿದ್ರು ಕೂಡ ಇಂಥ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಪ್ರತಿ ಕ್ಷಣ ಕ್ಷಣದಲ್ಲೂ ಮಾಡೋದನ್ನು ಜೀವ ಮರೆತರೆ ಅದಕ್ಕಿಂತ ದೊಡ್ಡ ದೋಷ ಅಥವಾ ಪಾಪ ಅನ್ನೋದಿಲ್ಲ ಸ್ಮರಣೆ ಮಾಡೋದು ನಮ್ಮ ಉದ್ಧಾರಕ್ಕಾಗಿ ಭಗವಂತ ಆದೇಶ ಮಾಡ್ತಾನೆ ಸ್ಮರಣಾದಿಗಳನ್ನು ಮಾಡಬೇಕು ಅಂತ ಮಾಡಲಿಲ್ಲ ಅಂತ ಆದರೆ ಕೃತಜ್ಞರು ಅಂತ ಕರೆಸ್ಕೋತೀವಿ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ್ತ ಶಾಸ್ತ್ರದಲ್ಲಿ ಇದೆ ಕೃತಜ್ಞತೆಯ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ ಅದಕ್ಕೆ ನಿತ್ಯದಲ್ಲಿ ತಾ ಮಾಡಿ ಮಾಡಿಪನೆಂದು ಸ್ಮರಿಸುವುದು ಈ ರೀತಿಯಾಗಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂತ ದಾಸರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು